ಇವನು ಭಿಕ್ಷಕ್ಕೆ ಬಂದ ನೀಡುವಾರೆ ತಂಗಿ ಇವನು ಭಿಕ್ಷಕ್ಕೆ ಬಂದ ನೀಡುವಾರೆ ತಂಗಿ ಇವನಂತ ಚೆಲುವರೆಲ್ಲ ನೋಡುವಾರೆ ಚೆಲುವರಿಲ್ಲ ನೋಡು ಒಂದು ಕೈಲ ಜನಕ ಪೋಲ ಒಂದು ಕೈಲ ಜನಕ ಪೋಲ ಬೆನ್ ಹಿಂದೆ ಕಟ್ಟಿರುವ ತ್ರಿಶೋಲ ಕಾಣೆ ನಂದಿಯ ಕೋಲು ಪತಾಕಿ ಕಾಣೆ ನಂದಿ ಕೋಲು ಪತಾಕಿ ಕಾಣೆ ಮತ್ತೊಂದು ಪಾದದ ಗೆಜ್ಜೆ ಶಂಭು ಕಾಣೆ ಮತ್ತೊಂದು ಪಾದದ ಗೆಜ್ಜೆ ಶಂಭು ಕಾಣೆ ಕಟ್ಟಾಣಿ ಮುತ್ತಿನ ಕಂತ ಕಾಣೆ ಅಳವಟ್ಟ ಯೌವನದ ರೂಪು ಕಾಣೆ ಕಟ್ಟಾಣಿ ಮುತ್ತಿನ ಕಂತ ಕಾಣೆ ಅಳವಟ್ಟ ಯೌವನದ ರೂಪು ಕೆಮ್ಮೀಸ ಕಾಣೆ ಆತ ಕೊಟ್ಟ ನಂಬಿಕೆ ತಿರವಂತೆ ಕಾಣೆ ಬಿಟ್ಟ ಕೆಂಜಡ ಕೆಮ್ಮೀಸ ಕಾಣೆ ಆತ ಕೊಟ್ಟ ನಂಬಿಗ ನಂಬಿಗೆ ತಿರವಂತ ಕಾಣೆ ಗುರು ಹಿರಿಯ ಗುರು ಹಿರಿಯರುಗಳ ಒಡೆಯ ಕಾಣೆ ಹಿರಿಯ ಕರೆದು ಕರೆದು ಇವನಂತೆ ಕಾಣೆ ಗುರು ಹಿರಿಯ ಕರೆದು ಕರೆದು ಇವನಂತ ಇವನಂತೆ ಕಾಣೆ ಗುರು ಹಿರಿಯರುಗಳ ಒಡೆಯ ಕಾಣೆ ಗುರು ಹಿರಿಯ ಹಿರಿಯರುಗಳ ಒಡೆಯ ಕಾಣೆ ಹಿರಿಯ ಕರೆದು ಕರೆದು ಇವನಂತೆ ಕಾಣೆ ಹಿರಿಯ ಕರೆದು ಕರೆದು ಇವನಂತೆ ಕಾಣೆ ಕರುಣಾ ಸಾಗರ ಮಹಾದೇವ ಕಾಣೆ ಕರುಣಾಸಾಗರ ಮಹಾದೇವ ಕಾಣೆ ನಮ್ಮ ಗುರುಮೂರ್ತಿ ನಂಜುಂಡಲಿಂಗ ಕಾಣೆ ಇವನು ಭಿಕ್ಷಕ್ಕೆ ಬಂದ ನೀರು ಬಾರೆ ತಂಗಿ ಇವನಂತ ಚೆಲುವರಿಲ್ಲ ನೋಡು ಬಾರೆ ಇವನಂತ ಚೆಲುವರಿಲ್ಲ ನೋಡು ಬಾರೆ